विमलैः ಶ್ರುತಿಶಾಣನಿಶಾತತಮೈः ಸುಮನೋಸಿಭಿः ಆಶು ನಿಹತ್ಯ ದೃಢಂ ಶುದ್ಧವಾದ ವೇದಗಳೆಂಬ ಸಾಣೇಕಲ್ಲಿನ ಮೇಲೆ ತಿಕ್ಕಿದಂತಹ ಮನಸ್ಸೆಂಬ ಖಡ್ಗಗಳಿಂದ ಬಲಿನಂ ನಿಜವೈರಿಣಂ ದೃಢಂ ನಿಹತ್ಯ ನಮ್ಮ ಭಾರೀ ವೈರಿಯಾದ ಅಜ್ಞಾನವೆಂಬ ಶತ್ರುವನ್ನ ನಾಶ ಮಾಡಿ ಅಥವಾ ಕಾಮಕ್ರೋಧಾದಿ ಶತ್ರುಗಳನ್ನು ನಾಶ ಮಾಡಿ ಆತ್ಮತಮೋಭಿದಂ ನಿಜವಾಗಿಯೂ ನಮ್ಮ ಜ್ಞಾನದಲ್ಲಿ ಅಂತರ್ಯಾಮಿಯಾಗಿ ಆ ಅಜ್ಞಾನವನ್ನು ಕತ್ತರಿಸಿದ ಅನಂತಂ ಈಶಂ ಹರಿಂ ಉಪಾಸ್ವ